ಲೆಸನ್ ನಂಬರ್ ಏಟ್ ಅಕ್ಕ ಇದು ಹೊಸ ಫ್ರಾಕಾ ಅಕ್ಕ ಇದು ಹೊಸ ಫ್ರಾಕಾ ಹೌದು ಹೊಸದು ಹೌದು ಹೊಸದು ಆ ನೀಲಿ ಫ್ರಾಕು ಹೊಸದಾ ಆ ನೀಲಿ ಫ್ರಾಕು ಹೊಸದ ಅಲ್ಲ ಅದು ಹೊಸದಲ್ಲ ಅದು ಹಳೆಯದು ಅಲ್ಲ ಅದು ಹೊಸದಲ್ಲ ಅದು ಹಳೆಯದು ಆ ಹಸಿರು ಲಂಗ ಯಾರ್ದಕ್ಕ ಆ ಹಸಿರು ಲಂಗ ಯಾರ್ದಕ್ಕ ಹಸಿರು ಲಂಗನಾ ಅದು ಸುಮನದು ಹಸಿರು ಲಂಗಾನ ಅದು ಸುಮನದು ಕೆಂಪುದು ಮ್ಯಾಕ್ಸಿ ಅಲ್ವಾ ಕೆಂಪುದು ಮ್ಯಾಕ್ಸಿ ಅಲ್ವಾ ಹೌದು ಮ್ಯಾಕ್ಸಿ ಅದು ನಿನ್ನದು ಹೌದು ಮ್ಯಾಕ್ಸಿ ಅದು ನಿನ್ನದು ನಿನ್ ಸೀರೆ ಯಾವುದು ನಿನ್ ಸೀರೆ ಯಾವುದು ಈ ಬಿಳಿ ಸೀರೆ ನಂದು ಈ ಬಿಳಿ ಸೀರೆ ನನ್ನದು ಅಮ್ಮಂದು ಅಮ್ಮಂದು ಅಮ್ಮಂದು ಆ ಹಳದಿ ಸೀರೆ ಅಮ್ಮಂದು ಆ ಹಳದಿ ಸೀರೆ ಆ ಹಳದಿ ಸೀರೆ ಕಪ್ಪು ಸ್ವಲ್ಪ ದೊಡ್ಡದು ಅಲ್ವಾ ಆ ಹಳದಿ ಸೀರೆ ಕಪ್ಪು ಸ್ವಲ್ಪ ದೊಡ್ಡದು ಅಲ್ವಾ ಹೌದು ದೊಡ್ಡದೇ ಆದರೆ ಈಗ ಅದೇ ಫ್ಯಾಷನ್ ಹೌದು ದೊಡ್ಡದೇ ಆದರೆ ಈಗ ಅದೇ ಫ್ಯಾಷನ್ ಬಟ್ಟೆ ಹೇಗೆ ಬಟ್ಟೆ ಹೇಗೆ ಬಟ್ಟೆ ಒಳ್ಳೆಯದು ಬಟ್ಟೆ ಒಳ್ಳೆಯದು ಸುಮನ್ ಲಂಗದ್ ಬಟ್ಟೆ ಎಂಥದ್ದು ಸುಮನ್ ಲಂಗದ್ ಬಟ್ಟೆ ಎಂಥದ್ದು ಅದು ಬಾಂಬೆ ಡೈಂಗ್ ಅದು ಬಾಂಬೆ ಡೈಂಗ್ ಬಣ್ಣ ಹೇಗೆ ಬಣ್ಣ ಹೇಗೆ ಬಣ್ಣ ಗ್ಯಾರಂಟಿ ಬಣ್ಣ ಗ್ಯಾರಂಟಿ ಈ ಶರ್ಟು ಪಾಪುದಲ್ವಾ ಈ ಶರ್ಟು ಪಾಪುದಲ್ವಾ ಅದು ಅವಂದಲ್ಲ ಅದು ರವಿಯದು ಅದು ಅವಂದಲ್ಲ ಅದು ರವಿಯದು ಈ ಚೌಕಳಿ ಶರ್ಟು ಪಾಪುವಿನದು ಈ ಚೌಕಳಿ ಶರ್ಟು ಪಾಪುವಿನದು drills repetition drill repeat after me ಈ ಫ್ರಾಕು ಹೊಸದು ಈ ಫ್ರಾಕು ಹೊಸದು ಆ ಪುಸ್ತಕ ಹಳೆಯದು ಆ ಪುಸ್ತಕ ಹಳೆಯದು ಈ ಕವನ ಚಿಕ್ಕದು ಈ ಕವನ ಚಿಕ್ಕದು ಆ ಕಾದಂಬರಿ ದೊಡ್ಡದು ಆ ಕಾದಂಬರಿ ದೊಡ್ಡದು ಆ ಮಗು ಸಣ್ಣದು ಆ ಮಗು ಸಣ್ಣದು ಈ ಕವನ ಸಣ್ಣದು ಈ ಕವನ ಸಣ್ಣದು ಈ ಬಟ್ಟೆ ಒಳ್ಳೆಯದು ಈ ಬಟ್ಟೆ ಒಳ್ಳೆಯದು ಈ ನಾಯಿ ಒಳ್ಳೆಯದು ಈ ನಾಯಿ ಒಳ್ಳೆಯದು ಆ ನಾಯಿ ಕೆಟ್ಟದು ಆ ನಾಯಿ ಕೆಟ್ಟದು ಈ ನೀಲಿ ಫ್ರಾಕು ನನ್ನದು ಈ ನೀಲಿ ಫ್ರಾಕು ನನ್ನದು ಆ ಹಸಿರು ಸೀರೆ ಅವಳದು ಆ ಹಸಿರು ಸೀರೆ ಅವಳದು ಆ ಕೆಂಪು ಶರ್ಟು ನಿಮ್ಮದು ಆ ಕೆಂಪು ಶರ್ಟು ನಿಮ್ಮದು ಆ ಹಳದಿ ಲಂಗ ಸ್ನೇಹನದು ಆ ಹಳದಿ ಲಂಗ ಸ್ನೇಹನದು ಆ ಬಿಳಿ ಶರ್ಟು ರಾಮನದು ಆ ಬಿಳಿ ಶರ್ಟು ರಾಮನದು ಈ ಕಪ್ಪು ಸೀರೆ ಲೀಲನದು ಈ ಕಪ್ಪು ಸೀರೆ ಲೀಲನದು ಈ ಸೀರೆ ಕೆಂಪದು ಈ ಸೀರೆ ಕೆಂಪದು ಆ ಶರ್ಟು ಹಳದಿಯದು ಆ ಶರ್ಟು ಹಳದಿಯದು ಈ ಮ್ಯಾಕ್ಸಿ ಹಸಿರುದು ಈ ಮ್ಯಾಕ್ಸಿ ಹಸಿರದು ಆ ಲಂಗ ಕಪ್ಪದು ಆ ಲಂಗ ಕಪ್ಪದು ಈ ನಾಯಿ ಬಿಳಿಯದು ಈ ನಾಯಿ ಬಿಳಿಯದು ಆ ಪುಸ್ತಕ ನೀಲಿಯದು ಆ ಪುಸ್ತಕ ನೀಲಿಯದು ನಿನ್ ಸೀರೆ ಹಳದಿದ ನಿನ್ ಸೀರೆ ಹಳದಿದಾ ಅವಳ ಫ್ರಾಕು ಕೆಂಪದ ಅವಳ ಫ್ರಾಕು ಕೆಂಪದ ಈ ಕಾದಂಬರಿ ದೊಡ್ಡದ ಈ ಕಾದಂಬರಿ ದೊಡ್ಡದ ಈ ಕವನ ಚಿಕ್ಕದ ಈ ಕವನ ಚಿಕ್ಕದ ಈ ಫ್ರಾಕು ಹೊಸದಲ್ಲ ಈ ಫ್ರಾಕು ಹೊಸದಲ್ಲ ಈ ಮನೆ ಹಳೆಯದಲ್ಲ ಈ ಮನೆ ಹಳೆಯದಲ್ಲ ಅವಳ ಫ್ರಾಕು ನೀಲಿಯದಲ್ಲ ಅವಳ ಫ್ರಾಕು ನೀಲಿಯದಲ್ಲ ನನ್ನ ಶರ್ಟು ಕೆಂಪದಲ್ಲ ನನ್ನ ಶರ್ಟು ಕೆಂಪದಲ್ಲ ಹೌದು ಅವಳ ಲಂಗ ದೊಡ್ಡದೇ ಹೌದು ಅವಳ ಲಂಗ ದೊಡ್ಡದೇ ಹೌದು ಆ ಕವನ ಒಳ್ಳೆಯದೇ ಹೌದು ಆ ಕವನ ಒಳ್ಳೆಯದೇ ಹೌದು ಅವಳ ಸೀರೆ ಬಿಳಿಯದೆ ಹೌದು ಅವಳ ಸೀರೆ ಬಿಳಿಯದೆ ಈ ಬಟ್ಟೆ ಎಂಥದು ಈ ಬಟ್ಟೆ ಎಂಥದು ಭೈರಪ್ಪನವರ ಕಾದಂಬರಿ ಎಂಥದು ಭೈರಪ್ಪನವರ ಕಾದಂಬರಿ ಎಂಥದು ಈ ಸೀರೆ ದೊಡ್ಡದು ಅಲ್ವಾ ಈ ಸೀರೆ ದೊಡ್ಡದು ಅಲ್ವಾ ಈ ಮನೆ ಹೊಸದು ಅಲ್ವಾ ಈ ಮನೆ ಹೊಸದು ಅಲ್ವಾ ಬಿಲ್ಡಪ್ ಡ್ರಿಲ್ ಮಾಡೆಲ್ ಹೊಸದು ಫ್ರಾಕು ಹೊಸದು ಅಕ್ಕನ ಫ್ರಾಕು ಹೊಸದು ಕಮಲೆಯ ಅಕ್ಕನ ಫ್ರಾಕು ಹೊಸದು ನೌ ಬಿಲ್ಡಪ್ ಹಳೆಯದು ಫ್ರಾಕು ಹಳೆಯದು ತಂಗಿಯ ಫ್ರಾಕು ಹಳೆಯದು ಸುಮನ ತಂಗಿಯ ಫ್ರಾಕು ಹಳೆಯದು ಚಿಕ್ಕದು ಫ್ರಾಕು ಚಿಕ್ಕದು ಮಗಳ ಫ್ರಾಕು ಚಿಕ್ಕದು ಸುಮನ ಮಗಳ ಫ್ರಾಕು ಚಿಕ್ಕದು ದೊಡ್ಡದು ಫ್ರಾಕು ದೊಡ್ಡದು ನಾದಿನಿಯ ಫ್ರಾಕು ದೊಡ್ಡದು ಸರಳನ ನಾದಿನಿಯ ಫ್ರಾಕು ದೊಡ್ಡದು ಮಾಡೆಲ್ ಒಳ್ಳೆಯದಾ ಪುಸ್ತಕ ಒಳ್ಳೆಯದ ಕನ್ನಡ ಪುಸ್ತಕ ಒಳ್ಳೆಯದ ಆ ಕನ್ನಡ ಪುಸ್ತಕ ಒಳ್ಳೆಯದ ನೌ ಬಿಲ್ಡಪ್ ದೊಡ್ಡದ ಪುಸ್ತಕ ದೊಡ್ಡದಾ ತಮಿಳು ಪುಸ್ತಕ ದೊಡ್ಡದ ಆ ತಮಿಳು ಪುಸ್ತಕ ದೊಡ್ಡದಾ ಸಣ್ಣದ ಪುಸ್ತಕ ಸಣ್ಣದ ಕಥೆ ಪುಸ್ತಕ ಸಣ್ಣದ ಆ ಕಥೆ ಪುಸ್ತಕ ಸಣ್ಣದ ಹೊಸದ ಮನೆ ಹೊಸದ ಆ ಮನೆ ಹೊಸದ ಮಾಡೆಲ್ ನೀಲಿಯದು ಸೀರೆ ನೀಲಿಯದು ಸ್ನೇಹಿತೆಯ ಸೀರೆ ನೀಲಿಯದು ಸುಮನ ಸ್ನೇಹಿತೆಯ ಸೀರೆ ನೀಲಿಯದು ನೌ ಬಿಲ್ಡಪ್ ಕೆಂಪದು ಬಟ್ಟೆ ಕೆಂಪದು ತಂಗಿಯ ಬಟ್ಟೆ ಕೆಂಪದು ಸುಮನ ತಂಗಿಯ ಬಟ್ಟೆ ಕೆಂಪದು ಹಸಿರದು ಲಂಗ ಹಸಿರದು ಅತ್ತಿಗೆಯ ಲಂಗ ಹಸಿರದು ಕಮಲೆಯ ಅತ್ತಿಗೆಯ ಲಂಗ ಹಸಿರದು ಹಳದಿಯದು ಫ್ರಾಕು ಹಳದಿಯದು ಮಗಳ ಫ್ರಾಕು ಹಳದಿಯದು ಸುಮನ ಮಗಳ ಫ್ರಾಕು ಹಳದಿಯದು ಮಾಡೆಲ್ ಅಮ್ಮನದು ಸೀರೆ ಅಮ್ಮನದು ದೊಡ್ಡ ಸೀರೆ ಅಮ್ಮನದು ಆ ದೊಡ್ಡ ಸೀರೆ ಅಮ್ಮನದು ನೌ ಬಿಲ್ಡಪ್ ಅಕ್ಕನದು ಮನೆ ಅಕ್ಕನದು ಚಿಕ್ಕ ಮನೆ ಅಕ್ಕನದು ಆ ಚಿಕ್ಕ ಮನೆ ಅಕ್ಕನದು ಪಾಪುವಿನದು ಶರ್ಟು ಪಾಪುವಿನದು ಹಸಿರು ಶರ್ಟು ಪಾಪುವಿನದು ಆ ಹಸಿರು ಶರ್ಟು ಪಾಪುವಿನದು ತಂದೆಯದು ಮನೆ ತಂದೆಯದು ಹೊಸ ಮನೆ ತಂದೆಯದು ಆ ಹೊಸ ಮನೆ ತಂದೆಯದು ಟ್ರಾನ್ಸ್ಫರ್ಮೇಶನ್ ಡ್ರಿಲ್ ಮಾಡೆಲ್ ಇದು ಹೊಸ ಫ್ರಾಕು ಈ ಫ್ರಾಕು ಹೊಸದು ನೌ ಟ್ರಾನ್ಸ್ಫಾರ್ಮ್ ಅದು ಹಳೆಯ ಪುಸ್ತಕ ಆ ಪುಸ್ತಕ ಹಳೆಯದು ಇದು ಸಣ್ಣ ಮನೆ ಈ ಮನೆ ಸಣ್ಣದು ಅದು ಕೆಟ್ಟ ಸೀಬೆಹಣ್ಣು ಆ ಸೀಬೆಹಣ್ಣು ಕೆಟ್ಟದು ಮಾಡೆಲ್ ಈ ಫ್ರಾಕು ಹೊಸದು ಈ ಫ್ರಾಕು ಹೊಸದಲ್ಲ ನೌ ಟ್ರಾನ್ಸ್ಫಾರ್ಮ್ ಈ ಮನೆ ಒಳ್ಳೆಯದು ಈ ಮನೆ ಒಳ್ಳೆಯದಲ್ಲ ಆ ಮರ ಚಿಕ್ಕದು ಆ ಮರ ಚಿಕ್ಕದಲ್ಲ ಆ ಲಂಗ ಬಿಳಿಯದು ಆ ಲಂಗ ಬಿಳಿಯದಲ್ಲ ಮಾಡೆಲ್ ಅದು ನನ್ನ ಚಿಕ್ಕ ಮನೆ ಆ ಚಿಕ್ಕ ಮನೆ ನನ್ನದು ನೌ ಟ್ರಾನ್ಸ್ಫಾರ್ಮ್ ಅದು ನನ್ನ ಹೊಸ ಪುಸ್ತಕ ಆ ಹೊಸ ಪುಸ್ತಕ ನನ್ನದು ಅದು ಕಮಲನ ಹಸಿರು ಸೀರೆ ಆ ಹಸಿರು ಸೀರೆ ಕಮಲನದು ಇದು ಮುರಳಿಯ ಬಿಳಿ ಪಂಚೆ ಈ ಬಿಳಿ ಪಂಚೆ ಮುರಳಿಯದು ಸಬ್ಸ್ಟಿಟ್ಯೂಷನ್ ಡ್ರಿಲ್ ಮಾಡೆಲ್ ಆ ಲಂಗದ ಬಟ್ಟೆ ಎಂಥದ್ದು ಶರ್ಟು ಆ ಶರ್ಟಿನ ಬಟ್ಟೆ ಎಂಥದ್ದು ಯಾವುದು ಆ ಶರ್ಟಿನ ಬಟ್ಟೆ ಯಾವುದು ಈ ಈ ಶರ್ಟಿನ ಬಟ್ಟೆ ಯಾವುದು ನಾವು ಸಬ್ಸ್ಟಿಟ್ಯೂಟ್ ಈ ಹಳದಿ ಮನೆ ರಾಮುವಿನದು ಹೂ ಈ ಹಳದಿ ಹೂ ರಾಮುವಿನದು ಇಂದುವಿನದು ಈ ಹಳದಿ ಹೂ ಇಂದುವಿನದು ಕೆಂಪು ಈ ಕೆಂಪು ಹೂ ಇಂದುವಿನದು ಅವನು ಸೀತುವಿನ ಚಿಕ್ಕ ತಮ್ಮ ಅಲ್ಲ ಅಣ್ಣಾನೆ ಅವನು ಸೀತುವಿನ ಚಿಕ್ಕ ಅಣ್ಣನೇ ಅಲ್ಲ ಕಮಲಳ ಅವನು ಕಮಲಳ ಚಿಕ್ಕ ಅಣ್ಣನೇ ಅಲ್ಲ ನಿಜ ಅವನು ಕಮಲಳ ಚಿಕ್ಕ ಅಣ್ಣನೇ ನಿಜ ದೊಡ್ಡ ಅವನು ಕಮಲಳ ದೊಡ್ಡ ಅಣ್ಣಾನೇ ನಿಜ ಇವನು ಇವನು ಕಮಲಳ ದೊಡ್ಡ ಅಣ್ಣಾನೇ ನಿಜ